ಮಂಗಳ ಎನ್ನೀರೆ ಮಾದೇವಿಗೆ ಮಂಗಳ ಮಂಗಳ ಎನ್ನೀರೆ ಮಹಾಲಕ್ಷ್ಮಿಗೆ ಜನಕಾನುರದಿ ಜನಿಸಿ ಜಾನಕಿ ಎಂದೆನಿಸಿದೆ ದುಷ್ಟ ರಾವಣನ ಶಿರವ ತೆಗಿಸಿದೆ ವಿಶ್ವಾಸದಿಂದಲೇ ವಿಷ್ಣು ಪತ್ನಿ ಎನಿಸಿದೆ ಮತ್ತೆ ಲೋಕಕ್ಕೆ ನೀನು ಪ್ರಖ್ಯಾತಿಯಾರೇ ಮಹದೇವಿಗೆ. എന്നീരെ ಮಹಾದೇವಿಗೆ ಗಿರಿರಾಜನುದರದಿ ಜನಿಸಿ ಗಿರಿಜಯಂದನಿಸಿದೆ ಗಿರಿ ಮಧ್ಯದಲ್ಲಿ ನಿಂತು ತಪವಾಗೈದೆ ಗಿರಿಜೆ ಶಂಕರನೆಂಬ ನಾಮವ ಧರಿಸಿದೆ ಜನನಿ ಜನಕರ ಮನೆಗೆ ಸಂತೋಷ ಪಡಿಸಿದೆ ಮಂಗಳಂ ಎನ್ನೀರೆ ಮಹಾದೇವಿಗೆ ಜಯ ಮಂಗಳಂ ಎನ್ನೀರೆ ಮಹಾಲಕ್ಷ್ಮಿಗೆ ದೃಪದಾನುದರದಿ ಜನಿಸಿ ದ್ರೌಪದಿ ಎಂದೆನಿಸಿದೆ ದುಷ್ಟ ಪೌಂಡ್ರಕನ ಎದೆಯ ಬಿರಿದೆ ಸಿಟ್ಟಿನಲ್ಲಿ ರಾಕ್ಷಸರ ಸಂಹಾರ ಮಾಡಿಸಿದ ಮತ್ತೆ ಲೋಕಕ್ಕೆ ನೀನು ಸ್ತುತ್ಯಾರ್ಹವಾದೆ ಮಂಗಳಂ ಎನ್ನೀರ ಮಹಾದೇವಿಗೆ ಶೃಂಗೇರಿ ಪೀಠದಲ್ಲಿ ಶ್ರೀಚಕ್ರ ಮಧ್ಯದಲ್ಲಿ ಶೃಂಗಾರವಾಗಿ ಬಂದು ನೀ ನೆಲೆಸಿದೆ ಸಂವಾದದಿಂದಲೇ ಶಂಕರಾಚಾರ್ಯರಿಗೊಲಿದ ಸಂತೋಷವನೇ ಇತ್ತು ಶಾರದೆ ಎಂದೆನಿಸಿದೆ ಮಂಗಳಂ ಎನ್ನೀರೆ ಮಹಾದೇವಿಗೆ ಮಹಿಷಾಸುರನ ಕೊಂದು ಮಹಿಷೆ ಎಂದೆನಿಸಿದೆ ಚಂಡಾಸುರನ ಕೊಂದು ಚಾಮುಂಡಿಯಾದೆ ನಂದಿ നന്ദി ಆದಿ ആദിശക്തിയോല ದಂಡ ಖಡ್ಗಾಧರಿಸಿ ಧರಿಸಿದೆ ಮಂಗಳಂ ಎನ್ನೀರೆ ಮಹಾದೇವಿಗೆ ರಕ್ತ ಬೀಜಾಸುರನ ಶಕ್ತಿಯಲ್ಲಿ ಸಂಹರಿಸಿದೆ ಹತ್ತು ಯೋಜನೆಗೆ ನಾಲಿಗೆಯ ಚಾಚಿ ವಿಸ್ತಾರವಾಗಿ ಕಥೆಯ ಹೇಳಿ ಕೇಳಿದವರಿಗೆ ವಿಷ್ಣು ಸಾಯುಜ್ಯದ ಪದವಿಯನ್ನೇ ಕೊಡುವೆ ವಿಷ್ಣು ಸಾಯುಜ್ಯದ ಪದವಿಯನ್ನೇ ಕೊಡುವೆ ಮಂಗಳಂ ಎನ್ನೀರೆ ಮಹಾದೇವಿಗೆ ಜಯ ಮಂಗಳಂ ಎನ್ನೀರೆ ಮಹಾಲಕ್ಷ್ಮಿಗೆ ಮಂಗಳಂ ಎನ್ನೀರೆ ಮಹಾದೇವಿಗೆ ജയ മംഗളം എന്നീരെ മഹദേവികേ ജയ മംഗളം എന്നീരെ മഹദേവേ